ಈ ಎಪಿಸೋಡ್ ನ ಬರೆದಿರೋದು ರಜಸ್ವಿ ಆರ್ ಅಂಡ್ ಪರ್ಫಾರ್ಮ್ ಮಾಡ್ತಾ ಇರೋದು ವೆರಿ ಬ್ಯೂಟಿಫುಲ್ ಪ್ರತಿಮಾ ಆರ್ ಈ ಪಾಡ್ಕಾಸ್ಟ್ ನ ಕ್ರಿಯೇಟ್ ಮಾಡಿದ್ದು ಹಬ್ ಹಾಪರ್ ಸ್ಟುಡಿಯೋದಲ್ಲಿ And if you wish to start your own podcast for free, dot com ಅಥವಾ ಮೊಬೈಲ್ ಆಪ್ ನ ಡೌನ್ಲೋಡ್ ಮಾಡಬಹುದು on Google play store Hubhopper ಇಂಡಿಯಾದ ಲೀಡಿಂಗ್ ಪಾಡ್ಕಾಸ್ಟ್ ಕ್ರಿಯೇಷನ್ ಪ್ಲಾಟ್ಫಾರ್ಮ್ ಆಗಿದ್ದು ನಿಮ್ಮ ಪಾಡ್ಕಾಸ್ಟ್ ಅನ್ನ ಸ್ಟಾರ್ಟ್ ಮಾಡಿ ನಿಮ್ಮ ವಾಯ್ಸ್ ಅನ್ನ ಸ್ಪಾಟಿಫೈ ಗಾನ ಗೂಗಲ್ ಪಾಡ್ಕಾಸ್ಟ್ ಸ್ಪಿಂಕ್ ಮ್ಯೂಸಿಕ್ ಹಾಗೂ ಇನ್ನೂ ಇತರ ಮೇಜರ್ ಆಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಕೇಳಬಹುದು ಸೊ ಎಪಿಸೋಡ್ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಹಾಕಿದ್ದೀನಿ visit studio dot Hubhopper dot com Gregorian calendar ನ ಪ್ರಕಾರ ನ್ಯೂ ಇಯರ್ ಮುಗಿದು ಕೆಲವೇ ದಿನಗಳು ಕಳೆದಿದೆ and this is the right time to talk about this topic ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರತಿಮಾ ಅರ್ಬನ್ ಸಿಸಿಯನ ಶನಿವಾರದ ಸಂಚಿಕೆಗೆ ನಿಮಗೆ ಸ್ವಾಗತ I request to take a moment ಇವತ್ತಿನ ದಿನವನ್ನು ಶುರು ಮಾಡೋದಕ್ಕಿಂತ ಮುಂಚೆ how do express your creativity the ways of expressing you creativity maybe ಕೆಲಸ ಮಾಡೋ ಸ್ಥಳದಲ್ಲಿ ವೀಕೆಂಡಲ್ಲಿ ನಿಮ್ಮ ಸ್ಪೇರ್ ಟೈಮ್ನಲ್ಲಿ ಅಥವಾ ದಿನನಿತ್ಯದ ಚಟುವಟಿಕೆಗಳಲ್ಲಿ ಐ ಡೋಂಟ್ ನೋ ಒಂದು ಇಂಟ್ರೆಸ್ಟಿಂಗ್ ವಿಚಾರನ I'll be telling in a bit ನಾವು ಕ್ರಿಯೇಟಿವಿಟಿ ಎಕ್ಸ್ಪ್ರೆಷನ್ಗೆ ಬರೋದಾದರೆ like I said think about different ways you express the creativity at work ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅಥವಾ pure art like painting and stuff it's really interesting ನಮ್ಮ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ನ ಹಿಂದಿರೋ ಪರ್ಪಸ್ ಅಂಡ್ ಇಂಟೆನ್ಷನ್ ಕಾಲ ಕಾಲಕ್ಕೆ ಬದಲಾಗುತ್ತಾ ಹೋಗುತ್ತೆ maybe creative expression change ಆಗಬಹುದು ಚಿಕ್ಕ ವಯಸ್ಸಿನಲ್ಲಿ ಮೇ ಬಿ ಒಂದು ಮೆಡಲ್ಗೋಸ್ಕರನೋ ಅಥವಾ ಜಸ್ಟ್ ಎಕ್ಸ್ಪೀರಿಯನ್ಸ್ ಪ್ಯೂರ್ ಜಾಯ್ ದೊಡ್ಡವರಾಗ್ತಾ ಆಗ್ತಾ commerce will come into play that's a topic for another episode How do we get back to the pure sense of creative expression? To that real innocence, that pure love towards it? Just without any reason or any purpose, without any expectations. ಸುಮ್ಮನೆ ಒಂದು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡೋದು without any approval maybe at work does a real need for expressing that art or skill ಬೇರೆಯವರ ನ ಮೀಟ್ ಮಾಡೋದು all to get that like by some so before you get into the day I request you to feel that sense of genuineness sense ಮತ್ತೆ ನಿಮ್ಮ ನ ಬೇರೆ ಬೇರೆ ಅಲ್ಲಿ ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸೋದರ ಬಗ್ಗೆ ಸ್ವಲ್ಪ ಗಮನ ಕೊಡುವ I wish you all the best and enjoy your rest of the day thank you so much urban ಸಿಸ್ಯಾ ಪಾಡ್ಕಾಸ್ಟ್ ಅನ್ನ ಚೂಸ್ ಮಾಡಿದ್ದಕ್ಕೆ ನಾನು ಪ್ರತಿಮಾ ಮತ್ತೆ ಸಿಗೋಣ